ಪ್ರೀತಿಯ ಭಾರತೀಯ ಸಹೋದರ ಸಹೋದರಿಯರೇ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಬಡತನ ನಿರುದ್ಯೋಗ ಇತರೆ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ ಆದರೆ ನೀವು ಯೋಚನೆ ಮಾಡಿದ್ದೀರಾ ಯಾಕೆ ಯಾವಾಗಲೂ ಕಮ್ಮಿನೇ ಆಗ್ತಿಲ್ವಲ್ಲ ಅಂತ ನಮ್ಮ ದೇಶದಲ್ಲಿ ಎಲ್ಲಕ್ಕಿಂತ ಮುಖ್ಯ ಸಮಸ್ಯೆ ಏನು ಅಂದರೆ ಯಾರೇ ಒಬ್ಬ ಶ್ರೀಸಾಮಾನ್ಯ ಅಭಿಪ್ರಾಯ ಭಿನ್ನಾಭಿಪ್ರಾಯ ಅಹವಾಲು ಕೊಟ್ಟರೆ ತಕ್ಷಣ ಸುಟ್ಟಾಕ್ಬಿಡ್ತಾರೆ ಇಲ್ಲ ಮಾಯ ಮಾಡಿಬಿಡ್ತಾರೆ ಸಾವಿರ ಲಕ್ಷ ಜನ ಕಂಪ್ಲೇಂಟ್ ಕೊಟ್ಟರು ಇದಾಗಬೇಕು ಅಂತ ಅಭಿಪ್ರಾಯ ಪಟ್ಟರು ಬೇರೆಯವರು ಅದನ್ನೇ ಕೇಳ್ತಾವ್ರೆ ಅಂತ ಬೇರೆ ಸಾವಿರ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಆಧಾರನೇ ಇಲ್ವಲ್ಲ ಅದಕ್ಕೆ ರಾಜಕಾರಣಿ ಬುದ್ಧಿಜೀವಿಗಳು ಅಥವಾ ಅವರ ಚಮಚಗಳು ಯಾರು ಪ್ರಾಬ್ಲಮ್ ಇದೆ ಅಂತ ಒಪ್ಪಲ್ಲ ಅದಕ್ಕೆ ನಾನು ನೀವು ಏನೋ ಕಂಪ್ಲೇಂಟ್ ಕೊಟ್ರೆ ಏನೂ ಆಗಲ್ಲ ಕಂಪ್ಲೇಂಟ್ ಎಲ್ಲ ವೇಸ್ಟ್ ಆಗುತ್ತೆ ಉದಾಹರಣೆಗೆ ಕೋಟಿಗಟ್ಟಲೆ ಜನಕ್ಕೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂದ್ಕೊಂಡಿದ್ದೀವಿ ಮುನ್ನೂರ ಎಪ್ಪತ್ತನೇ ಕಾನೂನು ಕಿತ್ತಾಕ್ಬೇಕು ಅಂದ್ಕೊಂಡಿದ್ದೀವಿ ಅದೇ ಥರ ಸಾವಿರಾರು ಜನ ನಮ್ಮ ಮನೆ ಹತ್ರ ಇರೋ ರೋಡ್ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ ಆದರೆ ನಮ್ಮ ನಾಯಕರಿಗೆ ಇಲ್ಲ ಪೇಪರ್ ನೋಡಿಕೆ ಸಾವಿರಾರು ಜನ ಅಹವಾಲು ಕೊಟ್ಟರು ಅವ್ರು ಹೇಳ್ತಾರೆ ಪ್ರತಿಯೊಬ್ಬರಿಗೂ ಹೇಳ್ತಾರೆ ನಿಮ್ಗೆ ಯಾಕ್ರಿ ಬೇಕು ಈ ಉಸ ಬರೀ ಬೇರೆ ಯಾರಿಗೂ ಬೇಕಾಗಿಲ್ಲ ಅಂತೇಳಿ ಕತ್ತಲಲ್ಲಿ ಹಾಕ್ಬಿಡ್ತಾರೆ ಪೇಪರ್ನಲ್ಲಿ ಕೊಟ್ಟರು ಅದನ್ನ ಬರೆಯಲ್ಲ ಎಲ್ಲ ಬಿದ್ದೋಗ್ಬಿಡುತ್ತೆ ಇವತ್ತು ಬೆಳಿಗ್ಗೆ ಒಂದು ಒಳ್ಳೆ ಸಖತ್ತಾಗಿರೋ ಪ್ರಸ್ತಾವನೆ ಅಥವಾ ಮುಖ್ಯ ತೊಂದರೆ ಬಗ್ಗೆ ಅಹವಾಲು ಕೊಟ್ಟರೆ ನಿಮಗೆ ನನಗೆ ಏನೂ ಗ್ಯಾರಂಟಿ ಇಲ್ಲ ಸಾಯಂಕಾಲದೊಳಗಡೆ ಕಳೆದಾಕ್ಬಿಡ್ತಾರೆ ಇಲ್ಲ ಅಂದ್ರೆ ಮುದುಡಿ ಡಸ್ಟ್ಬಿನ್ನಿಗೆ ಹಾಕ್ಬಿಡ್ತಾರೆ ಯಾಕೆ ಹಿಂಗಾಯ್ತು ಅಂದರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ನೀವು ನೋಡೋಕ್ಕಾಗ್ತಿಲ್ಲ ಆ ನ ಬೇರೆ ಜನದ ಏನು ಬೇರೆ ದೇಶದ ಜನನೂ ನೋಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಹಿಂಗಾಗ್ತಾ ಇಲ್ಲ ನಿಧಾನಕ್ಕೆ ಆದರೂ ಎಫೆಕ್ಟ್ ಕಮ್ಮಿ ಆಗಿಬಿಡುತ್ತೆ ಮಾಯ ಆಗಿಬಿಡುತ್ತೆ ನಾಗರಿಕರೆಲ್ಲ ಒಂದು ಕಂಪ್ಲೇಂಟ್ ಬಗ್ಗೆ ಅಭಿಪ್ರಾಯ ಒಗ್ಗಟ್ಟು ಅನ್ನೋದು ಯಾವಾಗಲೂ ಬರೋದಿಲ್ವೋ ಅಲ್ಲೇವರೆಗೂ ನಮ್ಮ ದೇಶದಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ ಒಗ್ಗಟ್ಟು ಅನ್ನೋದು ಬರೋವರೆಗೂ ಏನೂ ಉದ್ಧಾರ ಆಗಲ್ಲ ಬನ್ನಿ ಇದನ್ನ ಹೆಂಗ್ ಸರಿ ಮಾಡಬೇಕು ಅಂತ ನೋಡೋಣ ನಮ್ಮ ದೇಶದಲ್ಲಿ ಏನೇ ಒಂದು ಬದಲಾವಣೆ ಆಗಬೇಕು ಅಂದ್ರೂ ಮೊದಲು ಮೆಟ್ಲು ಅಂದ್ರೆ ಆ ವಿಷಯ ಭಾರತೀಯ ರಾಜಪತ್ರ ಅಥವಾ ಗೆಜೆಟ್ ಪತ್ರದಲ್ಲಿ ಬರಬೇಕು ಪ್ರತಿ ತಿಂಗಳು ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ ಗೆಜೆಟ್ ಹೊರಡಿಸ್ತಾರೆ ಅದರ ಮೂಲಕ ಸರ್ಕಾರಿ ನೌಕರರಿಗೆ ಆದೇಶ ಆದೇಶನ ಇಲ್ಲ ನಿರ್ದೇಶನ ಕೊಡ್ತಾರೆ ಹೆಂಗ್ ಮಾಡಬೇಕು ಏನು ಮಾಡಬೇಕು ಅಂತ ನಾವು ನಾಗರಿಕರಿಗೆ ಏನೇ ಬದಲಾವಣೆ ಬೇಕು ಅಂದ್ರೂ ನಾವು ಪ್ರಧಾನಮಂತ್ರಿ ಇಲ್ಲ ಮುಖ್ಯಮಂತ್ರಿಗೆ ಹೇಳಬೇಕು ರಾಜ್ಯ ಪತ್ರದಲ್ಲಿ ಏನು ಆದೇಶ ಹೊರಡಿಸಬೇಕು ಅಂತ ಬನ್ನಿ ನಮ್ಮ ಅಹವಾಲು ಅಭಿಪ್ರಾಯನ ಹೇಗೆ ಮಂಡಿಸಬೇಕು ಅಂತ ನೋಡೋಣ ಇದಕ್ಕೆ ಒಂದೇ ಒಂದು ಸಮಾಧಾನ T C P transparent complaint procedure ಪಾರದರ್ಶಕ ಅಹವಾಲು ಅಭಿಪ್ರಾಯ ಒಗ್ಗೂಡಿಸುವಿಕೆಯ ಕಾನೂನು ಪ ಆ ಆ ಓ ಈ ಕಾನೂನು ಮೇಲೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಸೈನ್ ಮಾಡಿದ್ರೆ ಕಾನೂನು ರಾಜ್ಯಪತ್ರದಲ್ಲಿ ಬರುತ್ತೆ ಇದಕ್ಕೆ ಸಂಸತ್ತು ಸಂವಿಧಾನದಲ್ಲಿ ಏನು ಬದಲಾವಣೆ ಬೇಕಾಗಿಲ್ಲ ಈ ಪಾರದರ್ಶಕ ಅಹವಾಲು ಅಭಿಪ್ರಾಯ ಒಗ್ಗೂಡಿಸಬೇಕು ಕಾನೂನು ಮೂರೇ ವಾಕ್ಯಗಳ ಕಾನೂನು ಇದರಿಂದ ನಾಲ್ಕೇ ತಿಂಗಳಲ್ಲಿ ಬಡತನ ಲಂಚ ಕಮ್ಮಿ ಆಗುತ್ತೆ ಹಾ ನೀವು ಆಗಿ ಕೇಳಿಸ್ಕೊಂಡ್ರಿ ನಾಲ್ಕೇ ತಿಂಗಳಲ್ಲಿ ಈ ಟಿಸಿಪಿ ಅಥವಾ ಪಾವೋ ಸೊನ್ನೆ ತರ ಸೊನ್ನೆಯಿಂದ ಬೇರೆ ಸಂಖ್ಯೆಗಳು ಉದ್ಭವ ಆಗುತ್ತಲ್ಲ ಆ ತರ ಬನ್ನಿ ನೋಡೋಣ ಟಿಸಿಪಿ ಅಥವಾ ಪಾವೋ ಮೂರು ವಾಕ್ಯದ ಕಾನೂನು ಏನು ಅಂತ ಮೊದಲನೇ ವಾಕ್ಯ ಯಾವುದೇ ಭಾರತೀಯ ನಾಗರಿಕನು ಇಷ್ಟಪಟ್ಟರೆ ಕಲೆಕ್ಟರ್ ಆಫೀಸ್ಗೆ ಹೋಗಿ ಪುಟ ಒಂದಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟು ಪಾವೋ ಅರ್ಜಿಯಲ್ಲಿ ತಮ್ಮ ಅಹವಾಲು ಅಭಿಪ್ರಾಯವನ್ನು ಪ್ರಧಾನಮಂತ್ರಿ ವೆಬ್ಸೈಟಲ್ಲಿ ಹಾಕಬಹುದು ಎರಡನೇ ವಾಕ್ಯ ಇತರೆ ಯಾವುದೇ ಭಾರತೀಯ ನಾಗರಿಕನು ಮೇಲ್ಕಾಣಿಸಿದ ಅಹವಾಲು ಅಭಿಪ್ರಾಯವನ್ನು ನೋಡಿ ತಮ್ಮ ಹಳ್ಳಿಯಲ್ಲಿ ಪಟವಾರಿ ಆಫೀಸಿನಲ್ಲಿ ಹೋಗಿ ತಮ್ಮ ಒಪ್ಪಿಗೆ ಅಥವಾ ವಿರೋಧವನ್ನು ಮೂರು ರೂಪಾಯಿ ಕೊಟ್ಟು ಒಂದು ನೊಂದಿಸಬಹುದು ನೋಂದಾಯಿಸಬಹುದು ಮೂರನೇ ವಾಕ್ಯ ಈ ಮೇಲ್ಕಂಡ ಒಪ್ಪಿಗೆ ಅಥವಾ ವಿರೋಧದ ಎಣಿಕೆ ಪ್ರಧಾನಮಂತ್ರಿಗಳಿಗೆ ಯಾವುದೇ ತರ ನಿರ್ಬಂಧಿಸುವುದಿಲ್ಲ ಪಾವೋ ಅಥವಾ ಟಿಸಿಪಿಯ ಪ್ರಮುಖ ಪ್ರಯೋಜನ ಏನು ಅಂದ್ರೆ ಯಾವುದೇ ಆಂದೋಲನ ಮಾಡ್ತಿರೋ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಬೇರೆ ನಾಗರಿಕರು ಒಪ್ಪಿದ್ದಾರೆ ಅನ್ನೋದಕ್ಕೆ ಆಧಾರ ಸಿಗುತ್ತೆ ಇದರಿಂದ ಕಾರ್ಯಕರ್ತರ ಮನೋಬಲ ಕಾರ್ಯಕರ್ತರ ಮನೋಬಲ ವೃದ್ಧಿಯಾಗುತ್ತೆ ಆಂದೋಲನಕ್ಕೆ ಇನ್ನೂ ಶಕ್ತಿ ಬರುತ್ತೆ ಸಫಲತೆ ಸಿಗುತ್ತೆ ಬನ್ನಿ ಓ ಅಥವಾ ಟಿಸಿಪಿ ನಾಲ್ಕು ತಿಂಗಳಲ್ಲಿ ಬಡತನ ನಿರ್ಮೂಲನೆಯನ್ನು ಹೇಗೆ ಮಾಡುತ್ತೆ ಅಂತ ನೋಡೋಣ ಇದಕ್ಕೆ ಸುಮ್ಮನೆ ಅಂದ್ಕೊಳ್ಳಿ ಪಾವ ಅಥವಾ ಟಿ ಸಿ ಪಿ ಬೆಂಬಲದಿಂದ ಎಂ ಆರ್ ಸಿ ಕಾನೂನು ಬಂತು ಅಂತ ಎಂ ಆರ್ ಸಿ ಎಂ ಅಂದ್ರೆ mineral royalty for common and military ಸರ್ಕಾರಿ ಜಮೀನು ಖನಿಜಗಳ ವ್ಯಾಪಾರದಿಂದ ಬಂದ ರಾಜಧಾನದಲ್ಲಿ ನಾಗರಿಕರಿಗೆ ಮತ್ತು ಸೈನ್ಯಕ್ಕೆ ಸೈನ್ಯಕ್ಕೆ ಸಮಪಾಲು ಈ ಕಾನೂನಿನಂತೆ ನೂರು ರೂಪಾಯಿಯಲ್ಲಿ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಸೈನ್ಯಕ್ಕೆ ಅರವತ್ತೇಳು ರೂಪಾಯಿ ಎಲ್ಲ ನಾಗರಿಕರಿಗೂ ಸಮಪಾಲು ಕೊಡಬೇಕು ಅಂತ ಪ್ರತಿಯೊಬ್ಬ ನಾಗರಿಕನಿಗೆ ತಿಂಗಳಿಗೆ ಸುಮಾರು ಐನೂರು ರೂಪಾಯಿ ಸಿಗುತ್ತೆ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇದ್ದರೆ ತಿಂಗಳಿಗೆ ತಮ್ಮ ಹಕ್ಕಿನ ಹಣ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಇದು ಟ್ಯಾಕ್ಸ್ ಇಂದ ಬಂದ ಹಣ ಅಲ್ಲ ಇವತ್ತು ಸೋರಿ ಹೋಗುತ್ತಿರೋ ಹಣ ಬಡವ ಊಟ ಇಲ್ಲಂಗೆ ಸಾಯೋದಿಲ್ಲ ಬಡತನ ಕಮ್ಮಿ ಆಗುತ್ತೆ ಈ ಕಾನೂನನ್ನ ಹೇಗೆ ತರೋದು ಎಂಬತ್ನಾಲ್ಕು ಕೋಟಿ ಎಷ್ಟು ಜನ ತಮ್ಮ ಹಕ್ಕಿನ ತಮ್ಮ ಹಕ್ಕಿನ ತಿಂಗಳಿಗೆ ಐನೂರು ರೂಪಾಯಿ ಬೇಡ ಅಂತ ಎಷ್ಟು ಜನ ಹೇಳ್ತಾರೆ ಒನ್ ಪರ್ಸೆಂಟ್ಗಿಂತ ಕಮ್ಮಿ ಹೇಳ್ತಾರೆ ಎಮ್ ಆರ್ ಸಿ ಎಂ ಅನ್ನು ಟಿ ಸಿ ಎಫ್ ಪಿ ಮೂಲಕ ಹೇಗೆ ತರುವುದು ಬನ್ನಿ ನೋಡೋಣ ಜನರ ಒತ್ತಾಯಕ್ಕೆ ಮಣಿದು ಪ್ರಧಾನಮಂತ್ರಿ ಟಿ ಸಿ ಪಿಯಲ್ಲಿ ಸೈನ್ ಮಾಡಿದ್ರು ಅಂತ ಅಂದ್ಕೊಳ್ಳಿ ಮಾರನೇ ದಿನನೇ ನಾನು ಅಥವಾ ಇನ್ಯಾರೋ ಒಬ್ಬ ಎಕ್ಸ್ ವೈ ಝಡ್ ಅನ್ನೋರು ಎಮ್ ಆರ್ ಸಿ ಎಂ ಪ್ರತಿಯನ್ನ ಅಫಿಡವಿಟ್ ಮಾಡಿ ಕಲೆಕ್ಟರ್ ಬಳಿ ಹೋಗಿ ಹೋಗ್ತಾರೆ ಕಲೆಕ್ಟರ್ ಕ್ಲರ್ಕ್ ಅಫಿಡವಿಟ್ ಸ್ಕ್ಯಾನ್ ಮಾಡಿ ಪ್ರಧಾನಮಂತ್ರಿ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ ಸ್ಕ್ಯಾನ್ ಕಾಪಿ ಆಗಿರೋದ್ರಿಂದ ತಿದ್ದಕ್ಕೆ ಅಥವಾ ಅರ್ಧಂಬರ್ಧ ಆಗಲ್ಲ ವೆಬ್ಸೈಟ್ ನಲ್ಲಿ ಕೋಟಿ ಕೋಟಿಗಟ್ಟಲೆ ಜನ ಪ್ರತಿಯೊಂದು ಪದವನ್ನು ಓದ್ತಾರೆ ಲಕ್ಷಗಟ್ಟಲೆ ಜನ ಅರ್ಥ ಮಾಡ್ಕೊಂತಾರೆ ಉಳಿದವ್ರಿಗೆ ಹೇಳ್ತಾರೆ ಈಗ ಎಕ್ಸ್ ವೈ ಝಡ್ ಒಂದೆರಡು ಸಾವಿರ ಗೊತ್ತಿರೋ ಜನರಿಗೆ ಹೇಳ್ತಾರೆ ನಾನು ಇದನ್ನ ಡ್ರಾಫ್ಟ್ ಪ್ರತಿ ಮಾಡಿ ಪ್ರಧಾನಮಂತ್ರಿ ಅಲ್ಲಿ ಹಾಕಿದೀನಿ ಅಂತ ಬೇಕಿದ್ರೆ ಪೇಪರ್ನವ್ರಿಗೂ ಅಡ್ವರ್ಟೈಸ್ ಕೊಡ್ತಾನೆ ಈ ಡ್ರಾಫ್ಟ್ ಕೋಟಿಗೆ ಕೋಟಿಗಟ್ಟಲೆ ಜನಕ್ಕೆ ಪ್ರಯೋಜನಕಾರಿಯಾಗಿದೆ ಆದ್ದರಿಂದ ಕೋಟಿಗಟ್ಟಲೆ ಜನಕ್ಕೆ ಈಸಿಯಾಗಿ ಒಬ್ರಿಗೊಬ್ರಿಗೆ ಸ್ಪ್ರೆಡ್ ಆಗ್ಬಿಡುತ್ತೆ ನಂತರ ಶ್ರೀ ಸಾಮಾನ್ಯ ತಮ್ಮ ಹಳ್ಳಿ ಅಥವಾ ನಗರದಲ್ಲಿ ಪಟ್ವಾರಿಯವರ ಬಳಿ ಹೋಗಿ ಮೂರು ರೂಪಾಯಿ ಒನ್ ಟೂ ತ್ರೀ ಒಂದು ಎರಡು ಮೂರು ರೂಪಾಯಿ ಕೊಟ್ಟು ಎಂ ಆರ್ ಸಿ ಎಂ ಒಪ್ಪಿಗೆ ಅಂತ ಹೇಳ್ತಾನೆ ಪಟವಾರಿ ಮತದಾನದ ಐ ಡಿ ಕಾರ್ಡ್ ಹೆಬ್ಬೆಟ್ಟಿನ ನಕಲು ಮತ್ತು ಫೋಟೋ ತೆಗೆದುಕೊಂಡು ವೆಬ್ಸೈಟ್ ನಲ್ಲಿ ಹಾಕ್ತಾನೆ ಇದರಿಂದ ನಕಲಿ ಅಭಿಪ್ರಾಯ ಹಾಕೋಕ್ಕಾಗಲ್ಲ ಇಲ್ಲಿ ಸುರಕ್ಷತೆ ನೋಡಿ ಹೆಬ್ಬೆಟ್ಟಿನ ಗುರುತು ಕಂಪ್ಯೂಟರ್ನಲ್ಲಿ ಹೋಗೋದ್ರಿಂದ ಅದೇ ಹೆಬ್ಬೆಟ್ಟನ್ನು ಇನ್ನೊಂದ್ಸರಿ ಉಪಯೋಗಿಸಿದ್ರೆ ತಕ್ಷಣ ಕಂಡು ಕಂಡುಹಿಡಿದ್ಬಿಡ್ಬೋದು ಅದಕ್ಕಾಗಿ ನಕಲಿ ಓಟು ಹಾಕಕ್ಕಾಗೋದಕ್ಕೆ ಜನ ಹೆದರ್ತಾರೆ ಯಾವುದೇ ಶ್ರೀ ಸಾಮಾನ್ಯ ಇನ್ನಾವುದೇ ದಿನ ತಮ್ಮ ಒಪ್ಪಿಗೆ ಅಥವಾ ವಿರೋಧವನ್ನು ಚೇಂಜ್ ಅಥವಾ ರದ್ದು ಮಾಡಬಹುದು ಆದ್ರಿಂದ ದುಡ್ಡಿನ ಆಮಿಷ ಒಡ್ಡಿ ಅಭಿಪ್ರಾಯವನ್ನ ಹೇರಕ್ಕಾಗೋದಿಲ್ಲ ಇವತ್ತು ದುಡ್ಡು ಕೊಟ್ರೆ ದಿನ ಕೊಡು ಅಂತ ಇಲ್ಲ ಅಂದ್ರೆ ಚೇಂಜ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ಜನ ಅದಕ್ಕೆ ದುಡ್ಡಿಂದ ಆಗಲ್ಲ ಕೆಲಸ ಇದು ನ್ಯೂಸು ಗುಂಡಾಯಿಂದನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಯಾಕೆಂದ್ರೆ ಮಾರನೇ ದಿನ ಮತ್ತೆ ಚೇಂಜ್ ಮಾಡಿಬಿಡ್ತಾರೆ ಓಟು ನಕಲಿನ ಅಸಲಿನ ಅಂತ ಸಣ್ಣ ಸ್ಯಾಂಪಲಲ್ಲಿ ಪರಿಶೀಲನೆನ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡ್ಬೋದು ಕೋಟಿಗಟ್ಟಲೆ ಜನಕ್ಕೆ ಈ ಈಗ ಈ ವಿಷಯ ಬೇಕು ಅಂತ ಅನ್ನೋದು ಗೊತ್ತಾಗುತ್ತೆ ಈಗ ಕೋಟಿಗಟ್ಟಲೆ ಜನ ಈಗ M L A M P judge ಹತ್ರ ಹೋಗಿ ಪ್ರಧಾನಮಂತ್ರಿಗಳಿಗೆ ಯಾಕೆ ಇದನ್ನ ಇನ್ನೂ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ ಯಾವಾಗ ಕೋಟಿಗಟ್ಟಲೆ ಜನ M L A M P judge ಹತ್ರ ಹೋಗಿ ಒತ್ತಾಯ ಮಾಡ್ತಾರೋ ಆಗ ಪ್ರಧಾನಮಂತ್ರಿಗಳಿಗೂ ಒತ್ತಾಯ ಬಿಟ್ಬಿಡುತ್ತೆ ಪ್ರಧಾನಮಂತ್ರಿಗಳಿಗೂ ಒತ್ತಾಯ ಬಿದ್ದು ಪ್ರಧಾನಮಂತ್ರಿಗಳು ಮಣದ್ಬಿಟ್ಟು ರಾಜ್ಯ ಪತ್ರದಲ್ಲಿ ಎಂ ಆರ್ ಸಿ ಎಂ ಕಾನೂನನ್ನು ತಂದು ಬಿಡ್ತಾರೆ ಎಂ ಆರ್ ಸಿ ಎಂ ಇಂದ ಬಡತನ ಈ ರೀತಿ ಕಮ್ಮಿ ಆಗುತ್ತೆ ನಂತರ ನಂತರ ಇದೇ ತರ ಎಂ ಆರ್ ಸಿ ಬಡತನ ಕಮ್ಮಿ ಆಗಿದ್ದರನ್ನೇ ಟಿ ಸಿ ಪಿ ಇಂದ ಅಧಿಕಾರ ಅಧಿಕಾರದಿಂದ ಕೆಳಗಿಳಿಸುವ ಕಾನೂನು ರೈಟ್ ಟು ಜೂರಿ ಆಧಾರಿತ ತೀರ್ಪು ಕಾನೂನು ಜೂರಿ ಟ್ರಯಲ್ ಅಂತ ಕಾನೂನುಗಳನ್ನ ಲಂಚ ನಿರ್ಮಾಣಗಳನ್ನ ಲಂಚ ನಿರ್ಮೂಲನೆ ಮಾಡಬಹುದು ಆರು ತಿಂಗಳಲ್ಲಿ ನ್ಯಾಯಾಲಯ ರಾಜಕೀಯ ಭ್ರಷ್ಟಾಚಾರವನ್ನ ಕಮ್ಮಿ ಮಾಡಬಹುದು ಸ್ವದೇಶಿ ತಂತ್ರಜ್ಞಾನ ಗೋಹತ್ಯೆ ಕಾಶ್ಮೀರ ಹಣದುಬ್ಬರ ಮತಾಂತರಗಳಂತಹ ವಿಷಯಗಳ ಬಗ್ಗೆ ನಿಯಂತ್ರಣ ಮಾಡಬಹುದು ಈಗ ನಿಮ್ಗೆ ಅನ್ಸುತ್ತೆ ಪಾವೋ ಬಗ್ಗೆ ಅಥವಾ ಈ ಕಾನೂನು ಚೆನ್ನಾಗಿದೆ ಸ್ಥಾಪಿಸೋದು ಇದನ್ನ ಹೆಂಗೆ ಅಂತ ಇದು ಜನಾಂದೋಲನದಿಂದ ಮಾತ್ರ ಸಾಧ್ಯ ಏಕೆಂದ್ರೆ ಎಲ್ಲ ರಾಜಕಾರಣಿಗಳು ಪೇಪರ್ ಟಿವಿ ಬುದ್ಧಿಜೀವಿಗಳು ಎಲ್ಲರೂ ಇದನ್ನು ವಿರೋಧಿಸ್ತಾರೆ ಇದು ಜನರಿಗೆ ಮಾತ್ರ ರಾಜಕಾರಣಿಗಳಿಗೆ ಪೇಪರ್ ಟಿವಿಯವರಿಗೆ ಇಷ್ಟ ಇಲ್ಲ ನೆನಪಿದೆಯಾ ಭಾರತಕ್ಕೆ ಸ್ವತಂತ್ರ ಲಕ್ಷಗಟ್ಟಲೆ ಸೈನಿಕರಿಂದ ಮತ್ತು ಕೋಟಿಗಟ್ಟಲೆ ಸ್ವತಂತ್ರ ಹೋರಾಟಗಾರರಿಂದ ಸಿಕ್ತು ನಮ್ಮ ಮೊದಲನೇ ಹೆಜ್ಜೆ ಎಲ್ಲಾ ಭಾರತೀಯರಿಗೂ ಪಾಒಒ ಅಥವಾ ಟಿಸಿಪಿ ಮತ್ತು ಎಂಆರ್ಸಿಎಂ ಬಗ್ಗೆ ಹೇಳೋದು ಯಾವಾಗ ಲಕ್ಷಗಟ್ಟಲೆ ಕಾರ್ಯಕರ್ತರು ಕೋಟಿಗಟ್ಟಲೆ ಶ್ರೀಸಾಮಾನ್ಯರು ಪ್ರಧಾನಮಂತ್ರಿಗೆ ಒತ್ತಾಯ ಮಾಡ್ತಾರೋ ಆಗ ಪ್ರಧಾನಮಂತ್ರಿಗಳು ಜನರ ಒತ್ತಾಯಕ್ಕೆ ಮಣಿದು ಸೈನ್ ಹಾಕಿ ರಾಜ್ಯ ಪತ್ರದಲ್ಲಿ ಕಾನೂನು ತರ್ತಾರೆ ದಯವಿಟ್ಟು ಎಲ್ಲ ಜನರಿಗೂ ಈ ಪಾವೋ ಟಿಸಿಪಿ ಎಂಆರ್ಸಿ ಎಂ ಬಗ್ಗೆ ಹೇಳಿ ತಮಗೆ ಯಾವುದೇ ಪ್ರಶ್ನೆ ಇದ್ರೂ ಫೇಸ್ಬುಕ್ ಗ್ರೂಪ್ನಲ್ಲಿ ಕೇಳಿ ದಯವಿಟ್ಟು ಈ ಲಿಂಕ್ ಗಳನ್ನು ನೋಡಿ ಒಂದೇ ಮಾತ್ರ ಕೊನೆಯದಾಗಿ ದಯವಿಟ್ಟು ವಿಡಿಯೋವನ್ನು ಇಲ್ಲಿಯೇ ನಿಲ್ಲಿಸಿ ಟಿಸಿಪಿ ಅಥವಾ ಪಾವೋ ಮತ್ತು ಎಂಆರ್ಸಿಎಂನ ಕರಡು ಪ್ರತಿಯನ್ನು ಓದಿ ತಪ್ಪಿದ್ದರೆ ನಮ್ಮ ನಲ್ಲಿ ನಿಮ್ಮ ತಿದ್ದುಪಡಿ ಬಗ್ಗೆ ಚರ್ಚಿಸಿ ನೀವು ಒಪ್ಪಿದರೆ ಎಲ್ಲರಿಗೂ ಹೇಳಿ ಒಂದೇ ಮಾತರಂ